ಆತ್ಮಮಾಯಯ ಆತ್ಮಜ್ಞಾನೇನ ಸಂಕಲ್ಪ ಮಾತ್ರೇಣ ಅವನಿಷ್ಟಪಟ್ಟರೆ ಆಗ್ಬಿಡುತ್ತೆ ಆಗಲೇ ಹೇಳಿದೆ ವೇಷ ಹಾಕೋದಕ್ಕೆ ಶ್ರಮ ಪಡಬೇಕಾಗಿಲ್ಲ ಭಗವಂತ ಯದಾ ಇದು ಅವತಾರದ ರೀತಿ ಹೇಳಿದ ಅವತಾರದ ಕಾಲವನ್ನು ಹೇಳ್ತಾನೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾ ನಿರ್ಭವತಿ ಭಾರತ ಧರ್ಮಕ್ಕೆ ಮಸುಕು ಬಂದಾಗಲೆಲ್ಲ ಹದಿನೆಂಟನೇ ತಾರೀಕು ಪರಿಚಯ ಬರೋದಿಲ್ವೋ ಇಪ್ಪತ್ತೊಂದನೇ ತಾರೀಕು ಪರಿಚಯ ಬರೋದಿಲ್ವೋ ಅಸೆಂಬ್ಲಿ ಏನಾಗುತ್ತೋ ಆಗೋದಿಲ್ವೋ ಎಲ್ಲೋ ಬರ್ತಾನೆ ಯಾರೋ ತೋರಿಸ್ತಾನೆ ಇವತ್ತೇನಾಯಿತು ಅದು ಅಸೆಂಬ್ಲಿ ಜಡ್ಜ್ಮೆಂಟ್ ನಮಗೆ ಗೊತ್ತಾಗಲಿಲ್ಲ ಏನಾಯಿತು ನೋಡಿದ್ರ ಎಲ್ಲ ಕಾರ್ಡ್ರು ಯಾತಿಗೆ ಹೇಳ್ತೇವೆ ಅಂದರೆ ಅತ್ಯಂತ ಅನಿರೀಕ್ಷಿತವಾದ ಒಂದು ಸಂದರ್ಭದಲ್ಲಿ ನಾನಿದ್ದೇನೆ ಅಂತ ದೇವರು ಅಸರಟು ಮಾಡಿಕೊಳ್ತಾನೆ ಅದೇ ಧರ್ಮ ಧರ್ಮ ಹೋಯಿತು ಅಂತ ನಿಮಗೆ ಸಂಕಟ ಬಂದಾಗ ಇನ್ನೇನು ಇಲ್ಲ ಹೇ ರಾಮಪತ್ನಿಯನ್ನೇ ಹತ್ಕೊಂಡು ಹೋಗಿಬಿಟ್ರು ಲೋಕದಲ್ಲಿ ಧರ್ಮ ಇದೆ ಎಲ್ಲಿ ದಂಡಕಾರಣ್ಯದಲ್ಲಿ ಪಂಚವಟಿ ಕ್ಷೇತ್ರದಲ್ಲಿ ಗಿಡದ ಮೇಲೆ ಕೂತಿದ್ದ ಗುಬ್ಬಚ್ಚಿ ಕಾಗೆ ಪಕ್ಷಿ ಹದ್ದುಗಳು ಹೇಳಿದವು ರಾಮಪತ್ನಿಯನ್ನೇ ರಾವಣ ತಗೊಂಡು ಹೋದ ಇನ್ನೆಲ್ಲಿದೆ ಧರ್ಮ ನೋಡಿ ಪ್ರವಚನದಲ್ಲಿ ಹೇಳೋದಿಲ್ಲ ಇದನ್ನು ನಾವು ದಂಡಕಾರಣ್ಯದ ಪಶು ಪಕ್ಷಿಗಳು ಹೇಳಿದ್ವು ಲೋಕದಲ್ಲಿ ಧರ್ಮ ಇಲ್ಲ ಮುಗಿದೋಯಿತು ನಾನಿದ್ದೇನೆ ಎಂದ ರಾಮಪ್ರಭು ಇರ್ಕೆಯ ಹೆಂಗಿರ್ಕೆ ಕಲ್ಲು ತೇಲಿಸ್ತೇ ನೋಡು ಸಮುದ್ರದಲ್ಲಿ ಇಂದ ಎಂತ ಕಾಲೇಜಲ್ಲಿ ಪಡಿಚ ಇವರಪ್ಪ ಓದ್ದ ಕಲ್ಲನ್ನು ತೇಲಿಸೋದಕ್ಕೆ ಆಬ್ಸಲ್ಯೂಟ್ ಎಜುಕೇಶನ್ ಏನು ಒಂದು ಅಕ್ಷರ ಓದ್ದೇದೆ ನಿರುಕುಕ್ಷಿಗಳನ್ನ ಭಕ್ತಿ ತುಂಬಿದ ವಾನರೋತ್ತಮರನ್ನ ಸೇರಿಸಿಕೊಂಡು ಸೇತುವೆಯನ್ನು ಕಟ್ಟಿದ ಅದು ಧರ್ಮವಲ್ಲವೇ ಆ ಕಲ್ಲು ಇನ್ನೂ ಇದೆ ತೇಲ್ತಾ ಇದೆ ಹೊಡೆಯೋಕ್ಕಾಗೋದಿಲ್ಲ ಕೆಳಗಡೆ ನೋಡ್ತಾರೆ ಬೇಸ್ಮೆಂಟ್ ಇಲ್ಲ ಅದು ಎಲ್ಲಿಂದ ಬರುತ್ತೆ ಧರ್ಮ ಧರ್ಮಸ್ಯ ಪ್ರಭುರಚ್ಯುತ ಅದರ ಒಡೆಯ ಅವನು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ ಇದು ಕಾಲ ಉದ್ದೇಶ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಯುಗ ಯುಗದಲ್ಲಿ ಬರ್ತೇನೆ ನಾನು ಅರ್ಜುನ ಈ ಲೋಕ ಅನ್ನೋದು ನನ್ನದು ಮುದ್ರೆ ಹಾಕಿದ್ದೇನೆ ಪಾದವನ್ನು ಒತ್ತಿದ್ದೇನೆ ವಾಮನಾವತಾರದಲ್ಲಿ ತ್ರಿವಿಕ್ರಮಾವತಾರದಲ್ಲಿ ಯಾರು ಏನು ಮಾಡೋಕೆ ಬರೋದಿಲ್ಲ ಅಂತ ಹೇಳಿದಂತೆ ಒಂದು ಆಪತ್ಕಾಲದಲ್ಲಿ ಭಕ್ತರಿಗೋಸ್ಕರವಾಗಿ ಲೋಕೋಪಕಾರಕ್ಕೆ ಮಾಡುವ ಅವತಾರಗಳ ಜೊತೆಗೆ ಅವತರಣ ವಿಶೇಷೈ ಆತ್ಮಲೀಲಾಪದೇಶೈ ಅವಮತಿ ಮನುಕಂಪೆ ಮಂದಚಿತ್ತೇಶು ವಿಂದನ್ನಿ ವೃಷಭ ಶಿಖರಿನಾಥ ತ್ವನ್ನಿದೇಶೇನ ನೂನಂ ಭಜತಿ ಶರಣಭಾಜಾಂ ಭಾವಿನೋ ಜನ್ಮಭೇದಾನ್ ಪರಹಿತಮನುಕಂಪೆ ಭಾವಯಂತ್ಯಾಂ ಭವತ್ಯಾಂ ಮೂವತ್ತಾರನೇ ಶ್ಲೋಕ ಇದು ಒಂದು ಓದಿ ನಿಲ್ಸ್ಕೊಂಡ್ಬಿಡ್ತೇನೆ ಈ ಪ್ರಸಂಗ ಬಿಡುವುದಕ್ಕೆ ಇಷ್ಟ ಇಲ್ಲ ನನಗೆ ಭಗವಂತನ ಗುಣವನ್ನು ಅನುಭವಿಸುವಂತಹ ಸಾಂದ್ರವಾದ ಜಾಗ ಅನುಕಂಪೆ ಸಾಕು ದಯೇಂದ್ರೆ ಸಾಕು ದಯೇಂದ್ರೇನು ಏನು ಇನ್ನೊಬ್ಬರಿಗೆ ಅಯ್ಯೋ ಅನ್ನುವುದು ಯಾರೊಬ್ಬರಾದರೂ ತಮಗೆ ತಾವೇ ಅಯ್ಯೋ ಅಂದುಕೊಂಡ್ರೆ ಅದಕ್ಕೆ ದಯೆ ಅಂತ ಹೇಳೋದಿಲ್ಲ ಅದಕ್ಕೆ ಅಪಾರ್ಥ ಯಾರು ಮಾಡ್ಯಾರು ಎಂಬುದಾಗಿ ಪರಹಿತ ಮನುಕಂಪೆ ಭಾವಯಂತ್ಯಾಂ ಭವತ್ಯಾಂ ದಯಾ ಸ್ವಾರ್ಥ ಏನೂ ಇಲ್ಲ ಲೋಕದ ಜನರಿಗೆಲ್ಲ ಒಳ್ಳೆಯದಾಗಲಿ ಪಶುಪಕ್ಷಿ ಪ್ರಾಣಿಗಳಿಗೆ ಅಂತ ಎಲ್ಲರಿಗೆ ನೀನು ದಯೆಯನ್ನು ತೋರಿಸ್ತಾ ಇರುವಾಗ ಸ್ಥಿರ ಮಧುಪರಿಹಾರ್ಧಂ ಶ್ರೀನಿವಾಸೋ ದಧಾನ ನೀನೇ ದಯ ತೋರಿಸಿದ ಮೇಲೆ ಶ್ರೀನಿವಾಸನಿಗೆ ತಿರುಪತಿ ಬೆಟ್ಟದ ಮೇಲಿರೋವನಿಗೆ ಎಲ್ಲರಲ್ಲಿ ಹಾರ್ದವಾದ ಪ್ರೇಮ ಭಾವ ಉಂಟಾಗ್ತದೆ ಕ್ಯೂ ನಿಲ್ಲಿಸಿ ನೋಡ್ತಾನೆ ಕೂರಿಸಿ ನೋಡ್ತಾನೆ ನಿಲ್ಲಿಸಿ ನೋಡ್ತಾನೆ ದಯಾದೇವಿ ಹೇಳಿದಳು ನೀವೇನೋ ನಿಂತ್ಕೊಂಡಿದ್ದೀರಿ ಯುಗದ ಆದಂಬರಿಂದ ಕೊನೆ ತನಕ ಅವ್ರಿಗೆ ನಿಲ್ಲೋ ಶಕ್ತಿ ಇಲ್ವಲ್ಲ ಯಾರ್ಯಾರ ಶಕ್ತಿ ಇಲ್ವೋ ಕರೆಸಿತಾನೆ ಹತ್ರ ಕೂರಿಸ್ತಾನೆ ಸ್ಥಿರಮನು ಪದಿಹಾರ್ಧಂ ಶ್ರೀನಿವಾಸೋ ದಧಾನ ಅವನು ಕರುಣೆ ಇದ್ರೆ ಅತ್ಯಂತ ಅಶಕ್ತರನ್ನ ಮುಂದಕ್ಕೆ ಬಿಟ್ಟುಬಿಡ್ತಾರೆ ಇದು ಇನ್ಫ್ಲುಯೆನ್ಸ್ ಮೇಲೆ ಹೋಗೋದಲ್ಲ ಬಾಗ್ಲಲ್ಲಿದ್ದವರು ಸದ್ಬುದ್ಧಿ ಕೊಡ್ತಾನೆ ಅಯ್ಯೋ ಆಹಾದ ಯಾರೋ ಕೂಡ ಬಂದ್ರಕ ಒಳ್ಳೆ ಬೊಂಗು ಇದು ನನಗೆ ತಿರುಪತಿಯಲ್ಲಿ ಅನುಭವ ಆಯಿತು ನಿನ್ನೆ ಮೊನ್ನೆ ಸ್ಮರಣೆ ಮಾಡಿಕೊಂಡೆ ಗುರುವಾಯೂರಿನಲ್ಲಿ ಅನುಭವವಾಯಿತು ಆಯಿತು ಗುರುವಾಯೂರಿನಲ್ಲಿ ಅಷ್ಟು ದಾಕ್ಷಿಣ್ಯವನ್ನು ತೋರಿಸೋದಿಲ್ಲ ನಮಗೆ ತುಂಬ ಬೇಕಾಗಿದ್ದವರೊಬ್ಬರು ಬರಲೇಬೇಕು ಅಂದರು ಕರ್ಕೊಂಡು ಹೋದರು ಪಾಪ ಅವರ ತಂಗಿ ಅದೇ ಊರಿನಲ್ಲಿ ನಿತ್ಯವಾಸ ಮಾಡ್ತಾ ಇದ್ದಾರೆ ಪಾಪ ಅವರು ನಮ್ಮ ಕರ್ನಾಟಕದವರು ಅವರು ಯಾರ್ಯಾರಿಗೂ ಯಾರೋ ಒಬ್ಬರು ಗುಲ್ಬರ್ಗಾದ ಒಬ್ರೊಬ್ರು ಡಾಕ್ಟ್ರು ದೊಡ್ಡ ಆಸ್ಪತ್ರೆ ಇಟ್ಟು ಇಪ್ಪತ್ತು ಮೂವತ್ತು ಹಾಸಿಗೆ ಐದಾರು ಜನ ಡಾಕ್ಟ್ರ್ಗಳನ್ನ ಇಟ್ಕೊಂಡು ಸ್ವತಂತ್ರವಾಗಿದ್ದವರಿಗೆ ಅದೇನು ತೊಂದರೆ ಆಯಿತು ಆಸ್ಪತ್ರೆ ಮುಳುಗಿ ಹೋಯಿತು ಜೊತೆಯಲ್ಲಿದ್ದವರು ಕೈ ಕೊಟ್ಟು ಬಿಟ್ಟರು ಆಸ್ತಿ ಪಾಸ್ತಿ ಎಲ್ಲ ಕರಗಿತು ಮಾಧ್ವ ಬ್ರಾಹ್ಮಣರು ಏನು ಗತಿ ಇಲ್ಲ ಗುರುವಾಯೂರಪ್ಪ ಅಂತ ಅಲ್ಲಿ ಹೋದರು ಆ ದೇವಸ್ಥಾನದವರು ನಾವು ನಡೆಸ್ತಾ ಇರೋ ಆಸ್ಪತ್ರೆಯಲ್ಲಿ ನೀವು ಸೂಪರಿಂಟೆಂಡೆಂಟ್ ಆಗಿರಿ ಆ ಕೆಲಸ ಕೊಟ್ಟಿದ್ದಾರೆ ಅವರಿಗೆ ಕುಲಕರ್ಣಿ ಅಂತ ಅವರ ಹೆಸರು ನಾನು ಅವ್ರ ಮುಖ ನೋಡಿರಲಿಲ್ಲ ನನ್ನ ಕರ್ಕೊಂಡು ಹೋದವರು ಅವ್ರಿಗೆ ಮೊದಲೇ ದಿವಸನೇ ಹೇಳಿ ಕೈಲಾಗದೇ ಇದ್ದವರೊಬ್ಬರು ಬರ್ತಾ ಇದ್ದಾರೆ ಅವ್ರನ್ನ ಹತ್ರ ನಿಲ್ಲಿಸಿ ದರ್ಶನ ಮಾಡಬೇಕು ಅವ್ರು ಹೇಳಿದ್ರಂತೆ ನನಗೆ ಗೊತ್ತು ಅಂದ್ರಂತೆ ಅವರು ಅವ್ರಿಗೆ ಯಾರು ಹೇಳಿದ್ರು ನಂಗೆ ಗೊತ್ತಿಲ್ಲ ರೂಪಾಯಿ ಏನು ಮಾಡಿದ್ನು ಬಹಳ ಘಾಟಿ ಕ್ಯೂ ನಿಂತಿದ್ದಾರೆ ಅಸಾಧ್ಯವಾದಕ್ಕೆ ನಾವು ಹೋದರೆ ದಡ ದಡ ದಡ ನೇರವಾಗಿ ಕರ್ಕೊಂಡು ಹೋದ್ರು ಅದಕ್ಕೊಂದು ಪ್ರತ್ಯೇಕ ಮಾರ್ಗ ಆನೆ ಬರೋದಕ್ಕೊಂದು ಮಾರ್ಗ ಅಡುಗೆಯವ್ರು ಬರೋದಕ್ಕೊಂದು ಮಾರ್ಗ ಇಪ್ಪತ್ತೆಂಟು ಮಾರ್ಗ ಒಂದು ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋದ್ರು ನೇರವಾಗಿ ಜನ ಬಂದು ಎಲ್ಲಿ ದರ್ಶನ ಮಾಡಿ ಹೋಗ್ತಾರೆ ಎರಡು ಸೆಕೆಂಡು ಅಲ್ಲಿ ನಿಲ್ಲಿಸಿ ಆ ದೇವಸ್ಥಾನದ ಸಿಬ್ಬಂದಿ ದೇವರು ಹೇಳಿದರು ನಿಮಗೆ ಬೇಕಾದಷ್ಟು ಹೊತ್ತು ನಿಂತು ದರ್ಶನವನ್ನು ಮಾಡಿ ಸ್ವಾಮಿ ನೀವು ಎಷ್ಟು ಹೊತ್ತು ನಿಂತರೂ ಅವನ ಸ್ವ ಸ್ಪಷ್ಟ ಸ್ವರೂಪ ಕಾಣಿಸೋದಿಲ್ಲ ನಿಮಗೆ ಗುರುವಾಯೂರಿನಲ್ಲಿ ತಿರುಪತಿ ವೆಂಕಟೇಶ್ವರನ ಹಾಗೆ ಎದ್ದು ಕಾಣಿಸುವಂಥ ರೂಪವಲ್ಲ ಅದು ಅವನ ದಯೆ ಮತ್ತೆ ಮತ್ತೆ ಎಳೆಯುತ್ತೆ ಹೋಗಬೇಕು ನೋಡಿದ್ರೆ ಸಾಕು ಪರಹಿತಮನುಕಂಪೆ ಭಾವಯಂತ್ಯಾಂ ಭವತ್ಯಾಂ ಹಾರ್ದಂ ಶ್ರೀನಿವಾಸೋ ದಧಾನ ಲಲಿತ ರುಚಿಷು ಲಕ್ಷ್ಮೀ ಭುವನಿ ನೀಳಾಸು ನೂನಂ ಪ್ರಥಯತಿ ಬಹುಮಾನಂ ತತ್ಪ್ರತಿ ಛಂದ ಬುದ್ಧ ಕೋರ್ಟ್ ಕೇಸ್ ಮುಗಿಬೇಕಲ್ಲ ಮೈ ಲಾರ್ಡ್ ಬಂದಳು ನಾವೇ ಜೈಲಿಗೆ ಹೋಗೋಣ ಅಪರಾಧಿ ಬದಲಾಗಿ ಅಂತ ದಯ ದಯ ಹೇಳಿಬಿಟ್ಲು ಅಪ್ಪಡಿಯೇ ಹೇಳಿದಾಗ ಆಯಿತು ಕೇಸ್ ಡಿಸ್ಮಿಸ್ ಆಯಿತು ಇವನು ಖುಲಾಸಿಯಾದ ಇವನು ದಶಾವತಾರವನ್ನು ಎತ್ತಬೇಕು ಇನ್ನೇನು ಹೊರಡಬೇಕು ಅಪ್ಪಡಿ ತಿರುಗಿ ಪಾಕ್ರಾರ್ ಪೆರ್ಮಾಳ್ ಭೂಮಿ ಮತ್ತು ಶ್ರೀದೇವಿ ನೀಲಾದೇವಿ ಮೂರೂ ಜನ ನಿಂತಿದ್ದಾರೆ ನಾವು ಮಾಡದೇ ಇದ್ದ ಕೆಲಸವನ್ನು ದಯಾದೇವಿ ಮಾಡಿದ್ರಲ್ಲ ಅಂತ ಸಪತಿ ಮಾಶ್ಚರ್ಯವಿಲ್ಲದೆ ನೋಡಿ ಲಕ್ಷ್ಮೀದೇವಿ ಭೂದೇವಿ ನೀಳಾದೇವಿ ಮಾಡಬೇಕಾದ ಕೆಲಸ ಶಿಫಾರಸು ದಯಾದೇವಿ ಮಾಡಿದ ಕೆಲಸ ಇವ್ರು ಮಾಡಲಿಲ್ಲ ಆದರೆ ಕ್ರೆಡಿಟ್ ತಗೊಳ್ತಾರೆ ಭಗವಂತನಿಗೆ ಹೇಳ್ತಾರೆ ಅವಳು ಹೇಳಿದ್ದನ್ನೇ ನಾಂಗಳು ಅಪಡಿಯ ಶರಣವನ್ನು ಬಾತು ಅಂಗಳಿಗೆ ವೇಳೆ ಬರಲೆ ನಾವೇ ಹಾಗೆ ಹೇಳಬೇಕು ಓದಿದ್ದು ದಲಿತ ರುಚಿಶು ಲಕ್ಷ್ಮೀ ಭೂಮಿ ನೀಳಾಸು ನೂನಂ ಪ್ರಥಯತಿ ಬಹುಮಾನಂ ಶ್ರೀನಿವಾಸ ಅವ್ರಿಗೂ ಬಹುಮಾನ ಕೊಡ್ತಾನೆ ಯಾಕೆ ಅವರೆಲ್ಲರ ಜೊತೆಯಲ್ಲಿ ಬಾಳ್ಬೇಕಾದವನವನಾದ್ರಿಂದ ದಯಾದೇವಿ ಹೇಳಿದ್ಲು ಅಂತ ನಾನು ಕ್ಷಮೆ ಮಾಡಿದ್ದಲ್ಲ ಲಕ್ಷ್ಮೀದೇವಿ ನೀನು ಹೇಳಿದ್ದೆ ಅವತ್ತೂ ಹಿಂದೆ ಹೇಳಿದ್ದೆ ಭೂಮಿ ನೀನು ಹೇಳಿದ್ದೆ ನೀಳಾದೇವಿ ನೀನು ಹೇಳಿದ್ದೆ ಇದು ಕಲೆಕ್ಟಿವ್ ಜೂರಿ ನಿಮ್ಮೆಲ್ಲರ ಅಭಿಪ್ರಾಯದಂತೆ ಅವನನ್ನು ಬಿಟ್ಟಿದ್ದೇನೆ ಇದೋ ಹೋಗಿ ಬರ್ತೇನೆ ದಶಾವತಾರ ಎತ್ತುತ್ತೇನೆ ನಾಂಗಳು ವರಂ ನೀವು ಬರ್ಬೋದು ಅಂತೇಳಿ ಭಗವಂತ ಅವರನ್ನೂ ಕರ್ಕೊಂಡು ಯಾವ್ಯಾವ ಅವತಾರದಲ್ಲಿಯೂ ಒಂದು ಭೂಮಿಯನ್ನು ಒಂದು ಲಕ್ಷ್ಮೀದೇವಿ ಹಿಡ್ಕೊಂಡು ಅವತಾರವನ್ನೆತ್ತಾನೆ ಎಂಬಲ್ಲಿಗೆ ಮಂಗಳಾಶಾಸನ कवितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः स्वस्य प्रजाभ्य परिपालयन्तां न्याय्येन मार्गेण महीं बहु गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु मङ्गलं मङ्गलं मङ्गलम्